ಬುದ್ಧಿ ಮಾತು ಹೇಳಿದರೆ ಕೇಳಬೇಕೆಂಬ ಮಗಳೇ ರಾಗ ತೆಲಂಗು ತಾಳವದಿ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಗಳೇ ಮನ ಶುದ್ಧಳಾಗಿ ಗಂಡನೊಡನೆ ಬಾಳಬೇಕ ಮನ ಶುದ್ಧಳಾಗಿ ಗಂಡನೊಡನೆ ಮಾ ಬುದ್ಧಿ ಮಾತು ಹೇಳಿದರೆ ಮಾ ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕ ಮಗಳೇ ಅತ್ತೆ ಮಾವ ಗಂಜಿಕೊಂಡು ನಡೆಯಬೇಕ ಮಾಮಗಳೇ ಚಿತ್ತದೊಲ್ ಅಬನ ಕೆರೆಯನು ಪಡೆಯಬೇಕಮ ಚಿತ್ತದೋಲ್ ಅಬನ ಕೆರೆಯನು ಪಡೆಯಬೇಕಮ ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕ ಮಗಳೇ ಹೊತ್ತಿ ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕ ಮಗಳೇ ಹತ್ತು ಮಂದಿ ಒಪ್ಪುವ ಹಾಗೆ ಮಾ ಹತ್ತು ಮಂದಿ ಒಪ್ಪುವ ಹಾಗೆ ನುಡಿಯಬೇಕಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ಕೊಟ್ಟು ಕುಂಬುವ ನೆಂಟರೊಡನೆ ದೇಶ ಬೇಡ ಮಗಳೇ ಕೊಟ್ಟು ಕುಂಬುವ ನೆಂಟರೊಡನೆ ದ್ವೇಷ ಬೇಡ ಮಗಳೇ ಅಟ್ಟು ಉಂಬುವ ಕಾಲದಲ್ಲಿ ಆಡಬೇಡಮ ಅಟ್ಟು ಉಂಬುವ ಕಾಲದಲ್ಲಿ ಆಡಬೇಡಮ ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡ ಮಗಳೇ ಹಟ್ಟಿ ಬಾಗಿಲಲ್ಲಿ ಬಂದು ನಿಲ್ಲಬೇಡ ಮಗಳೇ ಕಟ್ಟಿ ಆಳುವ ಗಂಡನೊಡನೆ ಸಿಟ್ಟು ಬೇಡಮ್ಮ ಆಳುವ ಗಂಡನೊಡನೆ ಸಿಟ್ಟು ಬೇಡಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ ನ್ಯಾಯವನ್ನು ಹೇಳಬೇಡ ಮಗಳೇ ನೆರೆಹೊರೆಯವರಿಗೆ ನ್ಯಾಯವನ್ನು ಹೇಳಬೇಡ ಮಗಳೇ ಗರ್ವ ಕೋಪ ಮತ್ಸರವನ್ನು ಮಾಡಬೇಡ ಮಾ ಗರ್ವ ಕೋಪ ಮತ್ಸರವನ್ನು ಮಾಡಬೇಡಮ ಪರರ ನಿಂದಿಬ ಹಿಂಗಳೊಡನೆ ಸೇರಬೇಡ ಮಗಳೇ ಪರರ ನಿಂದಿಬ ಹಿಂಗಳೊಡನೆ ಸೇರಬೇಡ ಸ್ಮರಣೆಯ ಮರೆಯಬೇಡಮ್ಮ ಗುರು ಪುರಂದರ ಬಿಟ್ಟಲನ ಸ್ಮರಣೆಯ ಮರೆಯಬೇಡಮ್ಮ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಗಳೇ ಮನ ಶುದ್ಧಲಾಗಿ ಗಂಡನೊಡನೆ ಬಾಳಬೇಕ ಮಗಳೇ ಬುದ್ಧಿ ಮಾತು ಹೇಳಿದರೆ ಕೇಳಬೇಕ ಮಾ